ನಾನು ಬತ್ತಿ ಜಾತ್ರೆಗೆ ಜಾತ್ರೆ ಲಿಂಗನ್ ನಾನು ಬತ್ತಿ ಜಾತ್ರೆಗೆ ಜಾತ್ರೆ ಲಿಂಗನ್ ಜಾತ್ರೆ ಲಿಂಗನ್ ತೇರಿಗೆ ಕೊಳ್ಳಿಂಗ್ ಕರ್ಕೊಂಡು ಹುಳ್ಳಿ ನೋಡ್ಕೊಂಡು ಕುಳ್ಳಿನ ಕರ್ಕೊಂಡು ಹುಳ್ಳಿ ನೋಡ್ಕೊಂಡು ನಾನು ಬತ್ತಿ ಜಾತ್ರೆಗೆ ನಾನು ಬತ್ತಿ ಜಾತ್ರೆಗೆ ಜಾತ್ರೆ ಲಿಂಗನ್ ಜಾತ್ರೆ ಲಿಂಗನ್ ತೇರಿಗೆ ಲುಂಗಿನ ಉಟ್ಕೊಂಡು ನಿಂಗಿನ ಕಟ್ಕೊಂಡು ನುಂಗಿನ ಉಟ್ಕೊಂಡು ನಿಂಗಿನ ಕಟ್ಕೊಂಡು ಬಂಡಿಗೆಯೋರೋಣ ಹಿಂದೆಂಡು ಹೋಗೋಣ ಹೇರೋಣ ಹಿಂದೆಂಡು ಹೋಗೋಣ ನಾನು ಬರ್ತೀನಿ ಜಾತ್ರೆಗೆ ನಾನು ಬರ್ತೀನಿ ಜಾತ್ರೆಗೆ ಜಾತ್ರೆ ನಿಂದಂತೇರಿಗೆ ಜಾತ್ರೆ ತೆರಿಗೆ ಬುತ್ತಿಗೆ ತಿನ್ನೋಣ ನೀರನ್ನು ಕುಡಿಯೋಣ ಬುತ್ತಿಗೆ ತಿನ್ನೋಣ ನೀರನ್ನು ಕುಡಿಯೋಣ ಆನೆಯ ಎರೋಣ ಜಾತ್ರೆಯ ಸುತ್ತೋಣ ಆನೆಯ ಜಾತ್ರೆ ಸುತ್ತೋಣ ನಾನು ಬರ್ತೀನಿ ಜಾತ್ರೆಗೆ ಜಾತ್ರೆ ಲಿಂಗನ್ ತೇರಿಗೆ ಕುಳ್ಳಿನ ಕರ್ಕೊಂಡು ಉಳ್ಳಿ ನೋಡ್ಕೊಂಡು ನಾನು ಬರ್ತೀನಿ ಜಾತ್ರೆಗೆ ಕಲ್ಲೆ ಪೂರಿ ಕೊಳ್ಳೋಣ ಭತ್ತ ಸಣ್ಣು ತಿನ್ನೋಣ ಕಲ್ಲೆ ಪೂರಿ ಕೊಳ್ಳೋಣ ಭತ್ತ ಕಣ್ಣು ತಿನ್ನೋಣ ಹಣ್ಣು ಜವನ ಎಸೆಯೋಣ ರಸವನ್ನು ಎರೆಯೋಣ ಹಣ್ಣು ಜವನ ಎಸೆಯೋಣ ರಥವನ್ನು ಎಳೆಯೋಣ ನಾನು ಬರ್ತೀನ್ ಜಾತ್ರೆಗೆ ಲಿಂಗನ್ ತೇರಿಗೆ ಕುಳ್ಳಿನ್ ಕರ್ಕೊಂಡ್ ಹುಳ್ಳಿನ್ ಉರ್ಕೊಂಡ್ ಕುಳ್ಳಿನ್ ಕರ್ಕೊಂಡ್ ಹುಳ್ಳಿನ್ ಉರ್ಕೊಂಡ್ ನಾನು ಬರ್ತೀನ್ ಜಾತ್ರೆಗೆ ಲಿಂಗನ್ ತೇರಿಗೆ ನಾನು ಬರ್ತೀನ್ ಜಾತ್ರೆಗೆ ಲಿಂಗನ್ ತೇರಿಗೆ